ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಕ್ತರಿದನಾದರದಿ ಕೇಳುವುದು ಆದರದಿ ಕೇಳುವುದು ಈಗ ಸಜಾತಿ ವಿಜಾತಿ ಮೊದಲಾಗಿರ್ತಕ್ಕಂಥ ಸ್ಥೂಲವಾಗಿ ನಾಲ್ಕು ವಿಭಾಗವನ್ನು ಮಾಡಿ ತಿಳಿಸ್ತಾರೆ ಈ ಪದ್ಯದಲ್ಲಿ ಸಜಾತಿ ವಿಜಾತಿ ಸಾಧಾರಣ ಮತ್ತು ವಿಶೇಷ ಅಂತ ನಾಲ್ಕು ರೂಪದ ವಿಭೂತಿ ರೂಪಗಳ ಬಗ್ಗೆ ಈ ಸಂಧಿಯಲ್ಲಿ ಈ ಪದ್ಯದಲ್ಲಿ ಪರಿಚಯ ಮಾಡಿಕೊಡ್ತಾರೆ ಜಲಧರಾಕಾಶದಲ್ಲಿ ಆಕಾಶದಲ್ಲಿ ಚರಿಸುವ ಹಲವು ಜೀವರ ನಿರ್ಮಿಸಿಯ ಅದರೊಳು ಸಜಾತಿ ವಿಜಾತಿ ಸಾಧಾರಣ ವಿಶೇಷಗಳ ತಿಳಿದು ತತ್ತ ವೆಗ್ಗಳಿಸಿ ಹಬ್ಬಿದ ಮನದಿ ಪೂಜಿಸುತ್ತ ಹಲವ ವ್ಯಕ್ತನ ರೂಪಗಳ ನೋಡುತ್ತಲೇ ಹಿಗ್ಗುತ್ತಿರು ಪರಮಾತ್ಮ ಸೃಷ್ಟಿ ಮಾಡಿರ್ತಕ್ಕಂಥ ಜೀವರಾಶಿಗಳನ್ನು ಸ್ಥೂಲವಾಗಿ ಮೂರು ವಿಭಾಗ ಮಾಡಿದರೆ ಜಲಚರ ಭೂಚರ ಕೇಚರ ಅಂತ ಮೂರು ಜಲಚರ ಅಂದರೆ ನೀರಿನಲ್ಲಿ ಜಲೆ ಅಟತಿ ನೀರಿನಲ್ಲಿ ಸಂಚಾರ ಮಾಡ್ತಕ್ಕಂಥ ಪ್ರಾಣಿ ವೈವಿಧ್ಯ ಭೂಚರ ಅಂದರೆ ಭೂಮಿ ಮೇಲೆ ಅಟತಿ ಅಂದರೆ ಸಂಚಾರ ಮಾಡ್ತಕ್ಕಂಥ ಒಂದು ಜೀವ ವೈವಿಧ್ಯ ಕೆ ಅಂದರೆ ಆಕಾಶದಲ್ಲಿ ಸಂಚಾರ ಮಾಡ್ತಕ್ಕಂಥ ಪಕ್ಷಿ ಜಾತಿಗಳು ಈ ರೀತಿಯಾಗಿ ಹೀಗೆ ಜಲಚರ ಭೂಚರ ಕೇಚರ ಹಲವು ಜೀವರ ಏನು ಅಂತ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳನ್ನು ಪರಮಾತ್ಮ ಸೃಷ್ಟಿ ಮಾಡಿರ್ತಕ್ಕಂಥದ್ದು ಆ ಎಲ್ಲವನ್ನು ಸ್ಥೂಲವಾಗಿ ಭಗವದ್ಗೀತೆಯ ಹತ್ತನೇ ಅಧ್ಯಾಯ ವಿಭೂತಿ ಯೋಗದಲ್ಲಿ ಹೇಳ್ದಂಗೆ ಸಜಾತೀಯ ವಿಜಾತೀಯ ಸಾಧಾರಣ ವಿಶೇಷ ಅಂತ ನಾಲ್ಕು ರೀತಿಯಲ್ಲಿ ವಿಭಾಗವನ್ನು ಜಲಚರ ಭೂಚರ ಕೇಚರ ಅಂಥೇಳಿ ಮೂರು ರೀತಿಯಾಗಿರ್ತಕ್ಕಂಥ ಜೀವರಾಶಿಗಳನ್ನು ಜೀವ ಸಂಕುಲಗಳನ್ನು ನಿರ್ಮಾಣ ಮಾಡಿ ಅವರಲ್ಲಿ ಆಯಾ ಸ್ಥಾನಗಳಲ್ಲಿ ತನ್ನ ವಿಭೂತಿ ರೂಪವನ್ನು ಅಂತರ್ಯಾಮಿತ್ವೆಯನ್ನು ಭಗವಂತ ಇಟ್ಟು ಆ ಜೀವಿಗಳನ್ನು ರಕ್ಷ ಸಾಧನೆಯನ್ನು ಮಾಡಿಸಿ ರಕ್ಷಣೆಯನ್ನು ಮಾಡ್ತಾನೆ ಭಗವಂತ ಅಯಾ ಜೀವರ ಸ್ವರೂಪ ಯೋಗ್ಯತೆ ಅಂತ ಉದಾಹರಣೆ ಕೊಡ್ತಾರೆ ನರರಿಗೆ ನರಪತಿ ಅಂದರೆ ಚಕ್ರವರ್ತಿ ಪ ಅಂದರೆ ಚಕ್ರವರ್ತಿ ಅಂಥೇಳಿ ಭೂಚರರಾಗಿರ್ತಕ್ಕಂಥ ಜೀವರನ್ನು ಕಾಪಾಡಲಿಕ್ಕೆ ಭಗವಂತ ಆ ಚಕ್ರವರ್ತಿಯನ್ನು ಬಲಿಷ್ಠರನ್ನಾಗಿ ಮಾಡಿ ಅವನ ಮೂಲಕ ರಾಜ್ಯಭಾರ ಮಾಡಿಸಿ ಜಗತ್ತಿನಲ್ಲಿರ್ತಕ್ಕಂಥ ಮಾನವ ವರ್ಗದ ಜೀವರಾಶಿಗಳನ್ನು ಕಾಪಾಡ್ತಾನೆ ಆ ಚಕ್ರವರ್ತಿಗಳಲ್ಲಿ ಭಗವಂತ ತನ್ನ ರಾಜರಾಜೇಶ್ವರ ಅನ್ನೋ ರೂಪವನ್ನು ಇಟ್ಟು ಆ ಮೂಲಕ ಸಮರ್ಥವಾಗಿ ರಾಜ್ಯ ನಿರ್ವಹಣೆ ಮಾಡೋದು ಶತ್ರುಗಳನ್ನು ಎದುರಿಸೋದು ಅದಕ್ಕೆ ಬೇಕಾಗಿರ್ತಕ್ಕಂಥ ಸ್ಥೈರ್ಯ ಸಾಮರ್ಥ್ಯ ಎಲ್ಲವನ್ನು ಕೂಡ ಭಗವಂತ ರಾಜರಾಜೇಶ್ವರ ಅನ್ನೋ ವಿಭೂತಿ ರೂಪವನ್ನು ಚಕ್ರವರ್ತಿ ಒಳಗೆ ಇಟ್ಟು ಅನುಗ್ರಹವನ್ನು ಮಾಡ್ತಾನೆ ಆ ವಿಭೂತಿ ರೂಪ ಇರೋದರಿಂದನೇ ಆ ಚಕ್ರವರ್ತಿ ಅಥವಾ ನರಪತಿ ನರರಿಗೆ ಅಧಿಪತಿ ಅದು ಅವನಲ್ಲಿ ಈ ರೀತಿಯಾಗಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಬಲಿಷ್ಠತೆ ಅದು ಪೂಜ್ಯತ್ವ ಇತ್ಯಾದಿ ಎಲ್ಲವೂ ಕೂಡ ಬರೋದು ಸಾಧ್ಯ ಅದೇ ರೀತಿಯಾಗಿ ಮೃಗಗಳಿಗೆ ಅಧಿಪತಿಯಾಗಿರ್ತಕ್ಕಂಥ ಸಿಂಹ ಮೃಗೇಂದ್ರಾಣಂ ಆ ಮೃಗಗಳಲ್ಲಿ ಸಿಂಹ ಮೃಗೇಂದ್ರೋಹಂ ಅಂತ ಹೇಳಿಲ್ವಾ ಮೃಗಾಣಂ ಮೃಗೇಂದ್ರೋಹಂ ಅಂತ ಹಾಗೆ ಆ ಸಿಂಹ ಬಲಿಷ್ಠವಾಗಿ ಇದ್ದು ಇತರ ಪ್ರಾಣಿ ಸಂಕುಲಗಳ ರಕ್ಷಣೆ ಆಗಬೇಕು ಅಂತಾದರೆ ಆ ಸಿಂಹದಲ್ಲಿ ಭಗವಂತನ ವಿಶೇಷ ವಿಭೂತಿ ರೂಪ ಆ ಮೂಲಕ ಅರಣ್ಯವನ್ನು ಕಾಪಾಡೋದು ಇತರ ಮೃಗಗಳನ್ನು ಕಾಪಾಡುವಂತಹ ಕಾರ್ಯ ಆ ಸಿಂಹನ ಮೂಲಕ ಆಗ್ತಾ ಇದೆ ಆ ಸಿಂಹನಿಗೆ ಇಷ್ಟು ಶಕ್ತಿ ಸಿಂಹಕ್ಕೆ ಶಕ್ತಿ ಬಂದಿದೆ ಹೇಗೆ ಅಂದರೆ ಭಗವಂತನ ವಿಶೇಷ ವಿಭೂತಿ ರೂಪ ವನರಾಜ ಅಂತ ಕರೆಸ್ಕೊಳ್ಳೋ ಸಿಂಹದಲ್ಲಿ ಇರೋದ್ರಿಂದ ಅದೇ ರೀತಿಯಾಗಿ ಜಲದರ ಜಲಚರ ಜ ಭೂಮಿಯಲ್ಲಿ ಹೇಳ್ದಂಗೆ ಈಗ ಜಲದಲ್ಲಿ ನೀರಿನಲ್ಲಿ ಸಂಚಾರ ಮಾಡ್ತಕ್ಕಂಥ ಜೀವಿಗಳಲ್ಲಿ ಮೀನು ಮೊಸಳೆ ಮೊದಲಾಗಿರ್ತಕ್ಕಂಥವೆಲ್ಲವೂ ಕೂಡ ಜಲಚರಗಳು ಸ್ಥಾವರ ಜಂಗಮ ಪ್ರಾಣಿಗಳು ದರ ಅಂದರೆ ಆಕ ಭೂಮಿಯ ಮೇಲೆ ಹರಿತಕ್ಕಂಥ ನದಿಗಳು ಸರೋವರಗಳು ಮನುಷ್ಯರು ದೈತ್ಯರು ಋಷಿಮುನಿಗಳು ಸಿದ್ಧರು ಇವರೆಲ್ಲರನ್ನೂ ಕೂಡ ಭೂಚರ ಅಂದರೆ ಭೂಮಿ ಮೇಲೆ ಸಂಚಾರ ಮಾಡ್ತಕ್ಕಂಥವ್ರು ಅಥವಾ ಭೂಮಿ ಮೇಲೆ ಇರ್ತಕ್ಕಂಥವು ನದಿಗಳು ಇವೆಲ್ಲವೂ ಕೂಡ ನದಿ ಅಂದರೆ ಸರೋವರ ಪರ್ವತ ಮೊದಲಾದವನ್ನೆಲ್ಲವನ್ನು ಕೂಡ ಅಂದರೆ ಹೇಗೆ ಅಂದರೆ ಅಭಿಮಾನಿ ದೇವತಾ ವಿವಕ್ಷೆಯಿಂದ ಅದನ್ನೆಲ್ಲವನ್ನು ತಗೋಬೇಕು ಜೀವರು ಅಂತಲೇ ಗ್ರಹಣ ಮಾಡಿರುವಂಥದ್ದು ಅಭಿಮಾನಿ ವ್ಯಪದೇಶಾಸ್ತು ಓಂ ಅಂತ ಬ್ರಹ್ಮಸೂತ್ರ ಹಾಗೆ ಹೇಳುತ್ತೆ ಇನ್ನು ಖೇಚರ ಅಂದರೆ ಆಕಾಶದಲ್ಲಿ ಪಕ್ಷಿಗಳು ವಿಮಾನದಲ್ಲಿ ಸಂಚಾರ ಮಾಡ್ತಕ್ಕಂಥ ದೇವತೆಗಳು ಗ್ರಹಗಳು ನಕ್ಷತ್ರಗಳು ಮರುತ್ಗಳು ದೇವರ್ಷಿಗಳು ಮಹರ್ಷಿಗಳು ಹೀಗೆ ಬೇರೆ ಬೇರೆ ಏನಿದಾವಲ್ಲ ಅಲ್ಲಿ ಅದೇ ರೀತಿಯಾಗಿ ವರ್ಣ ವೇದ ಛಂದಸ್ಸು ಸಮಾಸ ವಿದ್ಯೆಗಳು ಹೀಗೆಲ್ಲವೂ ಕೂಡ ಕೇಚರ ವರ್ಗದಲ್ಲೇ ಹೇಗೆ ಅಂದರೆ ಅಭಿಮಾನಿ ವಿವಕ್ಷೆಯಿಂದ ಆ ದೇವತಾ ಏನು ಅಂತರ್ಯಾಮಿತ್ವೇನ ದೇವತೆಗಳಿರ್ತಾರೆ ಅವರ ಅಂತರ್ಯಾಮಿಯಾಗಿ ಭಗವಂತನೇ ಎಂದು ರಕ್ಷಣೆ ಮಾಡ್ತಕ್ಕಂಥವನು ಹೀಗೆ ಈ ಮೂರೂ ಮಾರ್ಗಗಳಲ್ಲೇ ಸಜಾತಿ ವಿಜಾತಿ ಸಾಧಾರಣ ವಿಶೇಷ ಅಂತ ನಾಲ್ಕು ರೀತಿಯಾಗಿರ್ತಕ್ಕಂಥ ವಿಭೂತಿ ರೂಪವನ್ನು ಇಲ್ಲಿ ಚಿಂತನೆಯನ್ನು ಮಾಡಬೇಕು ಇಲ್ಲಿ ಜಲಚರ ವಿಭೂತಿಗಳು ಅಂದರೆ ಜಲಯ ರಕ್ಷತುಮ ಮತ್ಸ್ಯಮೂರ್ತಿ ಅಂಥೇಳಿ ವರ್ಣಾಂತರ್ಗತನಾಗಿ ಆ ಪರಮಾತ್ಮ ತನ್ನ ವಿಶೇಷ ವಿಭೂತಿ ರೂಪವನ್ನಿಟ್ಟು ಅಲ್ಲಿ ಜಲಚರ ಅಂದರೆ ನೀರಿನಲ್ಲಿ ಇರ್ತಕ್ಕಂಥ ಎಲ್ಲ ಪ್ರಾಣಿಗಳನ್ನು ಕಾಪಾಡ್ತಾನೆ ಭಗವಂತ ಅಂತ ಜಲಕ್ಕೆ ಅಭಿಮಾನಿ ಯಾರು ಅಂತ ಆದರೆ ವರುಣ ಹಿಂದೆ ಹೇಳಿದ್ವಿ ಅಭಿಮಾನಿ ವ್ಯಪದೇಶಾಸ್ತು ಅಂತ ಹಾಗೆ ನದಿ ಸರೋವರ ಸಮುದ್ರ ಏನು ನೀರಿದೆಯೋ ಆ ನೀರಿಗೆ ಅಭಿಮಾನಿಯಾಗಿರ್ತಕ್ಕಂಥವನು ವರುಣ ಆ ವರ್ಣನ ಅಂತರ್ಯಾಮಿಯಾಗಿ ಭಗವಂತ ಈ ವರುಣ ಒಬ್ಬ ದೇವತೆ ಅವನು ಈ ಜಲಚರ ಪ್ರಾಣಿಗಳಿಗಿಂತ ವಿಜಾತಿಯನಾಗಿದ್ದು ವಿಭೂತಿ ಪುರುಷ ಅಂತ ಕರೆಸ್ಕೋತಾನೆ ಅಂದರೆ ಭಗವಂತನ ವಿಶೇಷ ವಿಭೂತಿ ರೂಪದ ಸನ್ನಿಧಾನ ಪಾತ್ರನಾಗಿರ್ತಕ್ಕಂಥವನು ಅದೇ ರೀತಿಯಾಗಿ ಮೀನುಗಳಿಗೆ ಮೊಸಳೆ ವಿಜಾತಿಯದು ಬಲಿಷ್ಠವಾಗಿದ್ದು ಭಗವಂತನ ವಿಶೇಷವಾಗಿರ್ತಕ್ಕಂಥ ವಿಭೂತಿ ರೂಪ ಇರೋದರಿಂದ ಜಲವನ್ನು ಅಂದರೆ ನೀರನ್ನು ಕಾಪಾಡಿ ಮೀನುಗಳಿಗೆ ರಕ್ಷಣೆಯನ್ನು ಮಾಡ್ತಾ ಇದೆ ಈ ಮೊಸಳೆ ಆವರಣೆಗೆ ವಾಹನ ಆಗಿರ್ತಕ್ಕಂಥದ್ದು ಭೂಚರ ಅಂಥೇಳಿದರೆ ಸ್ಥಾವರಗಳಲ್ಲಿ ಹಿಮಾಲಯ ಪರ್ವತಗಳಲ್ಲಿ ಮೇರು ಪರ್ವತ ಇದೆಲ್ಲ ಶ್ರೇಷ್ಠ ಅಂತ ಸಜಾತಿಯ ವಿಭೂತಿಗಳು ವೃಕ್ಷಗಳಲ್ಲಿ ಅಶ್ವತ್ಥ ವೃಕ್ಷ ಸಜಾತಿಯ ವಿಭೂತಿ ಹಿಮಾಲಯ ಮೇರು ಪರ್ವತಗಳಂತೆ ಅಶ್ವತ್ಥ ಓರೋ ವ್ಯಕ್ತಿ ಅಲ್ಲ ಅದು ವೃಕ್ಷ ಅಶ್ವತ್ಥ ಜಾತಿಯ ವೃಕ್ಷಗಳಲ್ಲಿ ಭಗವಂತನ ವಿಶೇಷವಾಗಿರ್ತಕ್ಕಂಥ ವಿಭೂತಿ ರೂಪ ಆದ್ದರಿಂದ ಬ್ರಹ್ಮ ವಿಷ್ಣು ಮಹೇಶ್ವರ ಎಲ್ಲ ಸನ್ನಿಧಾನ ಅಶ್ವತ್ಥ ವೃಕ್ಷದಲ್ಲಿದೆ ವಿಶೇಷವಾಗಿ ಭಗವಂತನ ಸನ್ನಿಧಾನ ಇರೋದರಿಂದ ಅಶ್ವತ್ಥ ವೃಕ್ಷಕ್ಕೆ ಪೂಜ್ಯತೆ ಅದೇ ಬೇರೆ ವೃಕ್ಷಕ್ಕೆ ಈ ರೀತಿಯಾಗಿರ್ತಕ್ಕಂಥ ಪೂಜಾದಿಗಳನ್ನು ಮಾಡೋದಿಲ್ಲ ಆನೆಗಳಲ್ಲಿ ಹೇಳಿದಾಗ ಐರಾವತ ಶ್ರೇಷ್ಠ ಕುದುರೆಗಳಲ್ಲಿ ಉಚ್ಚೈಶ್ರವಸ್ಸು ಧೇನುಗಳು ಹೇಳಿದಾಗ ಕಾಮಧೇನು ಇವರೆಲ್ಲ ಜೀವಿಗಳು ಹೌದು ಆ ಜೀವಾಂತರ್ಗತನಾಗಿ ಭಗವಂತ ಆ ವರ್ಗದಲ್ಲಿ ತನ್ನ ವಿಶೇಷ ಸನ್ನಿಧಾನವನ್ನು ಈ ಪ್ರಾಣಿಗಳಲ್ಲಿ ಭಗವಂತ ಇಟ್ಟಿಯಾನೆ ಐರಾವತ ಅಂಥೇಳಿ ಆನೆಯ ಜಾತಿಯಲ್ಲೇ ಮತ್ತು ಒಳಪಂಗಡಗಳೆಲ್ಲ ಇದೆ ಅಂತ ಪುರಾಣಗಳು ತಿಳಿಸ್ತಾ ಇದೆ ಮಹಾಭಾರತ ಉದ್ಯೋಗ ಪರ್ವ ಮೊದಲಾದ ಕಡೆ ಐರಾವತೋ ನಾಗರಾಜೋ ವಾಮನ ಕುಮುದೋಂಜನ ಪ್ರಸೂತ ಸುಪ್ರತೀಕಸ್ಯ ವಂಶೇ ವಾರಣ ಸತ್ತಮ ಕ್ಷೀರ ಸಮುದ್ರದಿಂದ ಮಥನ ಆದಾಗ ಐರಾವತ ಅನ್ನೋ ಆನೆನೂ ಬಂತು ಅಂತ ಹೇಳಿದ್ದೀವಿ ಅಷ್ಟೇ ಅಲ್ಲ ಅದ್ರ ಜೊತೆಗೆ ಸುಪ್ರತೀಕ ಅಂತ ಇನ್ನೊಂದು ಕುಲದಿಂದನೂ ಕೂಡ ಐರಾವತಾದಿ ಆನೆಗಳು ಕುಲಗಳು ಅನ್ನೋದು ಉದ್ಭವಿಸಿದೆ ಅಂತ ಮಹಾಭಾರತ ಉಲ್ಲೇಖ ಮಾಡುತ್ತೆ ಅವು ಸ್ವರ್ಗಲೋಕದಲ್ಲಿ ಮಾತ್ರ ಅಲ್ಲದೆ ಮಹಾಭಾರತ ಭೀಷ್ಮ ತಿಳಿಸುವಂತೆ ಭೂಮಿಯಲ್ಲೂ ಕೂಡ ಇವೆ ರಾಮಾಯಣ ವರ್ಣನೆ ಮಾಡುತ್ತೆ ರಸಾತಲದಲ್ಲೂ ಆನೆಗಳಿವೆ ಅಂತ ಅದೇ ರೀತಿಯಾಗಿ ಅಶ್ವಜಾತಿಯಲ್ಲೂ ಕೂಡ ಒಳಪಂಗಡಗಳಿದೆ ಹಯ ಜಾತಿಯ ಕುದುರೆಗಳು ದೇವಲೋಕದಲ್ಲಿದೆ ವಾಜಿ ಅನ್ನೋ ಜಾತಿಯ ಕುದುರೆಗಳು ಗಂಧರ್ವ ಲೋಕದಲ್ಲಿ ಅರ್ವ ಅನ್ನೋ ಜಾತಿಯ ಕುದುರೆಗಳು ಅಸುರ ಲೋಕದಲ್ಲಿ ಅಶ್ವ ಜಾತಿಯ ಕುದುರೆಗಳು ಮನುಷ್ಯ ಲೋಕದಲ್ಲಿ ಹೀಗೆ ಇರ್ತಕ್ಕಂಥದ್ದು ಅಂತ ತಿಳಿಸ್ತಾರೆ ವಾಜಿ ಅನ್ನೋ ಕುದುರೆಗಳು ಗಂಧರ್ವ ಲೋಕದಲ್ಲಿ ಅಂತ ಆವ ಕಡೆಯಿಂದ ಬಂದೆ ವಾಜಿ ವದನನೇ ಅಂತ ವಾದರಾಜರು ಆ ಹಯಗ್ರೀವರು ಪರಮಾತ್ಮನನ್ನು ಸ್ತೋತ್ರ ಮಾಡಬೇಕಾ ಆ ವಾಜಿ ಅನ್ನೋ ಜಾತಿಯ ಕುದುರೆಯ ಉಲ್ಲೇಖವನ್ನು ಅಲ್ಲಿ ಮಾಡ್ತಾರೆ ಮನುಷ್ಯ ಲೋಕದಲ್ಲಿ ಇದು ಇನ್ನು ದೇವಗಳಲ್ಲೂ ಕೂಡ ಕಾಮಧೇನು ಅಂತ ಒಂದು ಜಾತಿ ಇದೆ ಸ್ವರ್ಗ ಲೋಕದ ಕಾಮಧೇನುವಿನಂತೆ ಅವಳ ಮಗಳು ನಂದಿನಿ ವಸಿಷ್ಠಾಶ್ರಮದಲ್ಲಿ ಇರ್ತಾಳಲ್ಲ ಅವಳು ಕೂಡ ಕಾಮಧೇನು ಅಂತ ಉತ್ತಾನ ವೈ ದೇವ ಗವಾವಹಂತಿ ಅಂತ ದೇವಲೋಕದ ಕಾಮಧೇನುಗಳು ವಿಲಕ್ಷಣವಾಗಿರ್ತಕ್ಕಂಥದ್ದು ಭೂಲೋಕದ ಹಸುಗಳಿಗೆ ಸಜಾತಿಯಗಳೇ ಆಗಿದ್ದರೂ ಕೂಡ ವಿಭೂತಿಗಳು ಅಂತ ಕರೆಸ್ಕೊತಾರೆ ಅದೇ ರೀತಿಯಾಗಿ ಐರಾವತ ಉಚ್ಚೈಷವಸುಗಳು ಕೂಡ ಗಗನಚರಗಳಾದರೂ ಭೂಚರ ಗಜ ಅಶ್ವಗಳಿಗೆ ಸಜಾತಿಯ ವಿಭೂತಿಗಳು ಅಂತ ಒಂದು ಹಿಡಿಯ ಸರ್ಪಗಳಿಗೆ ವಾಸುಕಿ ಅಥವಾ ನಾಗರಾಜ ವಿಜಾತಿಯ ವಿಭೂತಿ ಅವನು ಪಾತಾಳದಲ್ಲಿದ್ದರೂ ಕೂಡ ಭೂಚರ ಅಂತಲೇ ಕರೆಸ್ಕೊಳ್ಳೋದು ಭೂ ಶಬ್ದದಿಂದ ಕೆಳಗಿನ ಪಾತಾಳ ಲೋಕಗಳನ್ನು ಕೂಡ ತಗೋಬೇಕು ಅನೇಕ ಹೆಡೆಯ ನಾಗಗಳಿಗೆ ಸಾವಿರ ಹೆಡೆ ಶೇಷ ಶೇಷನಾಗ ಸಜಾತಿಯ ವಿಭೂತಿ ದೈತ್ಯರಲ್ಲಿ ಪ್ರಹ್ಲಾದ ವಿಭೂತಿ ಪುರುಷ ಕರ್ಮಜ ದೇವತೆಯಾಗಿರ್ತಕ್ಕಂಥ ಬರೀ ಅವನಿಗೆ ಸಮಾನ ಆಗಿದ್ದರೂ ಕೂಡ ವಾಯುದೇವರ ವಿಶೇಷ ಆವೇಶ ಪ್ರಯುಕ್ತ ವಿಶೇಷ ವಿಭೂತಿ ರೂಪ ಭಗವಂತರದ್ದು ಪ್ರಹ್ಲಾದನಲ್ಲಿದೆ ಅಂತ ಅವನನ್ನು ಮೇಲಿನ ಕಕ್ಷೆಗಳಲ್ಲಿ ಪರಿಗಣನೆ ಮಾಡ್ತೀವಿ ಹೊರತು ಕರ್ಮಜ ದೇವತೆಗಳ ಕಕ್ಷೆಯಲ್ಲಿ ಅವನನ್ನು ಸೇರಿಸೋದಿಲ್ಲ ಎರಡು ಕಾರಣದಿಂದ ಒಂದು ವಾಯುದೇವರ ವಿಶೇಷ ಆವೇಶ ಮತ್ತು ನಾರದ ಮುನಿ ಅನುಗ್ರಹ ಬಲದಿ ಅಂತ ನಾರದರ ಉಪದೇಶವನ್ನು ಕೇಳಿ ಅನುಗ್ರಹವನ್ನು ಪಡೆದಿರ್ತಕ್ಕಂಥವನು ದೈತ್ಯ ಪ್ರಹ್ಲಾದ ಆದ್ದರಿಂದ ಅವನಲ್ಲಿ ಭಗವಂತನ ವಿಶೇಷ ವಿಭೂತಿ ರೂಪ ಇದೆ ಅಂತ ಕರ್ಮಜ ದೇವತೆಗಳ ಕಕ್ಷೆಯಲ್ಲಿ ಸೇರಿಸದೆ ಮೇಲಿನ ಕಕ್ಷೆಯಲ್ಲಿ ಅವನನ್ನು ಪರಿಗಣನೆ ಮಾಡುವಂಥದ್ದು ಇದು ಭಗವಂತನ ವಿಶೇಷ ವಿಭೂತಿ ಇರೋದಕ್ಕೆ ಕಾರಣ ಇದು ಸಜಾತಿಯ ವಿಭೂತಿ ಮನುಷ್ಯರಿಗೆ ರಾಜರುಗಳು ಸಜಾತಿಯ ವಿಭೂತಿ ಇದು ಸಾಮಾನ್ಯ ವಿಷಯ ರಾಜರಲ್ಲಿ ಹೇಳಿದ್ದು ಸಾಮಾನ್ಯ ರಾಜರ ವಿಷಯ ಮಾಂದಾತ ನಹುಷ ಅಂಬರೀಷ ಮೊದಲಾಗಿರ್ತಕ್ಕಂಥ ಚಕ್ರವರ್ತಿಗಳು ಮಾತ್ರ ಮನುಷ್ಯರಲ್ಲ ಅವರು ದೇವತಾಂಶರು ವಿಜಾತೀಯ ವಿಭೂತಿಗಳು ಪಾಂಡವರಲ್ಲಿ ಅರ್ಜುನ ಸಜಾತಿಯ ವಿಭೂತಿ ನದಿಗಳಲ್ಲಿ ಗಂಗೆ ಸಜಾತಿಯ ವಿಭೂತಿ ಸರೋವರಗಳಲ್ಲಿ ಸಾಗರ ವಿಜಾತೀಯ ವಿಭೂತಿ ಅಂತ ತಿಳಿಸ್ತಾರೆ ಇನ್ನು ಕೇಚರ ವಿಭೂತಿಗಳು ಅಂದರೆ ಆಕಾಶದಲ್ಲಿರ್ತಕ್ಕಂಥದ್ದು ಪಕ್ಷಿಗಳಲ್ಲಿ ಗರುಡ ಶ್ರೇಷ್ಠ ಸ್ವಜಾತಿಯ ವಿಭೂತಿ ಪುರುಷ ಭಗವಂತನ ವಾಹನನಾಗಿರ್ತಕ್ಕಂಥವನು ಅವನಲ್ಲಿ ಭಗವಂತನ ವಿಶೇಷ ವಿಭೂತಿ ರೂಪ ಜ್ಯೋತಿಗಳಲ್ಲಿ ಸೂರ್ಯ ಅತ್ಯಂತ ಪ್ರಕಾಶಮಾನ ಪಿತೃಗಳಲ್ಲಿ ಅರಿಯಮ ದೇವತೆಗಳಲ್ಲಿ ಇಂದ್ರ ಮರುತ್ತುಗಳಲ್ಲಿ ಪ್ರವಾಹ ಪ್ರವಾಹ ಮರುತ ಶ್ರೇಷ್ಠ ದೇವರ್ಷಿಗಳಲ್ಲಿ ನಾರದ ಶ್ರೇಷ್ಠ ಮಹರ್ಷಿಗಳಲ್ಲಿ ಭೃಗುರಾಮ್ ಮಹರ್ಷೀಣ ಮೃಗುರಹಂ ಅಂತ ಮಹರ್ಷಿಗಳಲ್ಲಿ ಮೃಗು ಋಷಿಗಳು ಶ್ರೇಷ್ಠ ಕವಿಗಳಲ್ಲಿ ಶುಕ್ರಾಚಾರ್ಯರು ರುದ್ರರಲ್ಲಿ ಏಕಾದಶ ರುದ್ರರಲ್ಲಿ ಶಂಕರ ಅಂದರೆ ಉಮಾಪತಿಯಾಗಿರ್ತಕ್ಕಂಥ ರುದ್ರದೇವರು ಶ್ರೇಷ್ಠ ಭಗವಂತನ ವಿಶೇಷ ವಿಭೂತಿ ರೂಪ ವಸುಗಳಲ್ಲಿ ಅಗ್ನಿ ಪುರೋಹಿತರಲ್ಲಿ ಬೃಹಸ್ಪತಿ ಸೇನಾನಿಗಳಲ್ಲಿ ಹೇಳಿದಾಗ ಸ್ಕಂದ ಗಂಧರ್ವರಲ್ಲಿ ಚಿತ್ರರಥ ಶ್ರೇಷ್ಠ ಅಕ್ಷರಗಳಲ್ಲಿ ಅಕಾರ ಶಬ್ದಗಳಲ್ಲಿ ಓಂಕಾರ ವೇದಗಳಲ್ಲಿ ಸಾಮವೇದ ಸಾಮಗಳಲ್ಲಿ ಬೃಹತ್ ಸಾಮ ಛಂದಸ್ಸುಗಳು ಹೇಳಿದಾಗ ಅಲ್ಲಿ ಗಾಯತ್ರಿ ಛಂದಸ್ಸು ಭಗವಂತನ ವಿಶೇಷ ವಿಭೂತಿ ರೂಪ ಸಮಾಸಗಳಲ್ಲಿ ದ್ವಂದ್ವ ಸಮಾಸ ಮಾಸಗಳಲ್ಲಿ ಮಾರ್ಗಶೀರ್ಷ ಅತ್ಯಂತ ವೇಗಶಾಲಿಯಾಗಿರ್ತಕ್ಕಂಥವರಲ್ಲಿ ವಾಯು ಋತುಗಳಲ್ಲಿ ವಸಂತ ಬಂಧಕ ವಸ್ತುಗಳಲ್ಲಿ ಹೆಚ್ಚಿನ ಬಲ ಸಾಮರ್ಥ್ಯ ಅಂದರೆ ಕಾಲಕ್ಕೆ ವಿದ್ಯೆಗಳಲ್ಲಿ ಆಧ್ಯಾತ್ಮ ವಿದ್ಯೆ ಶ್ರೇಷ್ಠ ಇದೆಲ್ಲವೂ ಕೂಡ ಕೇಚರ ಜೀವರಲ್ಲಿ ಸಜಾತಿಯ ವಿಭೂತಿಗಳು ಇಲ್ಲಿ ಅಕ್ಷರ ಶಬ್ದ ವೇದ ಛಂದಸ್ಸು ಋತು ವಿದ್ಯೆ ಮಾಸ ಇವು ಕೂಡ ಅಭಿಮಾನಿ ವಿವೇಕ್ಷೆಯಿಂದ ಜೀವರು ಅಂತ ಪರಿಗಣನೆಯನ್ನು ಮಾಡಿ ಅಲ್ಲಿ ಶ್ರೇಷ್ಠತ್ವವನ್ನು ಹೇಳಿರುವಂಥದ್ದು ಮುಂದೆ ಸಾಧಾರಣ ವಿಭೂತಿಗಳು ಜಲಚರ ಭೂಚರ ಕೇಚರ ಜೀವರಲ್ಲೇ ಸಾಧಾರಣ ವಿಭೂತಿಗಳು ಕೂಡ ಇರುವಂಥದ್ದು ವಿಶೇಷ ವಿಭೂತಿಗಳು ಕೂಡ ಇದೆ ಅಹಮಾತ್ಮ ಗುಡಾಕೇಶ ಸರ್ವಭೂತ ಆಶಯಸ್ಥಿತ ಪರಮಾತ್ಮ ಅಂತರ್ಯಾಮಿಯಾಗಿ ಇದ್ದು ಆ ಎಲ್ಲ ಚೇತನಗಳಲ್ಲಿ ಚೇತನ ಅನ್ನೋ ಸ್ಮರಣಶಕ್ತಿ ವಿಭೂತಿ ರೂಪವನ್ನು ಇಟ್ಟಿ ಅದಕ್ಕೆ ಅವರಿಗೆ ಚೇತನರು ಅಂದರೆ ಜ್ಞಾನ ಇಚ್ಛಾ ಪ್ರಯತ್ನ ಆಗಬೇಕು ಅಂತ ಒಂದು ಶಕ್ತಿಯನ್ನು ಇಡ್ತಾ ಅಲ್ಲ ಅದರಿಂದ ಅವನನ್ನು ಚೇತನ ಅಂತ ಪರಿಗಣನೆ ಮಾಡಲಿಕ್ಕೆ ಭಗವಂತನ ವಿಶೇಷ ವಿಭೂತಿ ರೂಪವೇ ಕಾರಣ ಜ್ಞಾನಿಗಳಲ್ಲಿ ಜ್ಞಾನ ಅನ್ನೋ ವಿಭೂತಿ ರೂಪದಿಂದ ಗೌಪ್ಯ ವಿಷಯಗಳಲ್ಲಿ ಮೌನ ಅನ್ನೋ ವಿಭೂತಿ ರೂಪದಿಂದ ದಮನಕಾರಿಗಳಲ್ಲಿ ದಂಡ ಅನ್ನೋ ವಿಭೂತಿ ರೂಪ ದಿಗ್ವಿಜಯ ಮಾಡ್ತಕ್ಕಂಥ ರಾಜರಲ್ಲಿ ರಾಜನೀತಿ ಅನ್ನೋ ವಿಭೂತಿ ರೂಪದಿಂದ ತೇಜಸ್ವಿಗಳಲ್ಲಿ ತೇಜಸ್ಸು ಸತ್ವಶಾಲಿಗಳಲ್ಲಿ ಸತ್ವ ವಾದಿಗಳಲ್ಲಿ ವಾದಶಕ್ತಿ ಹೀಗೆ ಭಗವಂತ ತನ್ನ ಸಾಧಾರಣ ವಿಭೂತಿ ರೂಪಗಳನ್ನು ಕೂಡ ಅಲ್ಲಲ್ಲಿ ಇಟ್ಟು ಸಾಧಾರಣ ವಿಭೂತಿ ಅಂತ ಪರಿಗಣನೆಯನ್ನು ಮಾಡುವುದು ಅಲ್ಲಿರ್ತಕ್ಕಂಥ ಅಧಿಷ್ಠಾನದಿಂದ ಸಾಧಾರಣ ವಿಶೇಷ ಅಂತ ಪರಿಗಣನೆ ಮಾಡಿದ್ದೇ ಹೊರತು ಅಂತರ್ಯಾಮಿ ಭಗವಂತ ಯಾವಾಗಲೂ ಪರಮ ಶ್ರೇಷ್ಠನೇ ಆಗಿದ್ದಾನೆ ಅಂತ ಚಿಂತನೆಯನ್ನು ಮಾಡಬೇಕು ಅದಕ್ಕೆ ಪರಮ ವಿಭೂತಿ ರೂಪವ ಕಂಡ ಕಂಡಲಿ ಚಿಂತಿಸುತ್ತ ಮನದಲ್ಲಿ ನೋಡು ಸಂಭ್ರಮದಿ ಅಂತ ಇನ್ನು ವಿಶೇಷ ವಿಭೂತಿಗಳು ಅಂದರೆ ಆದಿತ್ಯರಲ್ಲಿ ವಿಷ್ಣು ದ್ವಾದಶ ಆದಿತ್ಯರಲ್ಲಿ ಉರುಕ್ರಮಾನ್ ಅಂತ ಸಾಕ್ಷಾತ್ ಭಗವಂತನ ಅವತಾರ ಶಸ್ತ್ರಧಾರಿಗಳಲ್ಲಿ ಶ್ರೀರಾಮಚಂದ್ರ ಮುನಿಗಳಲ್ಲಿ ವ್ಯಾಸ ಯಾದವರಲ್ಲಿ ಶ್ರೀಕೃಷ್ಣ ಪರಮಾತ್ಮ ಸಿದ್ಧರಲ್ಲಿ ಕಪಿಲ ಅವನು ಸಾಕ್ಷಾತ್ ಭಗವಂತನ ಅವತಾರ ಇವೆಲ್ಲವೂ ಕೂಡ ಪ್ರತ್ಯಕ್ಷ ವಿಭೂತಿ ರೂಪಗಳು ಅಂತ ಜೀವಿಗಳ ಸೃಷ್ಟಿ ಸ್ಥಿತಿ ಲಯ ಮಾಡ್ತಕ್ಕಂಥ ವಿಷ್ಣು ರೂಪನೂ ಕೂಡ ಪ್ರತ್ಯಕ್ಷ ವಿಶೇಷ ವಿಭೂತಿ ರೂಪ ಹೀಗೆ ಈ ರೂಪಗಳನ್ನು ಅಲ್ಲಲ್ಲಿ ಉಪಾಸನೆ ಮಾಡಬೇಕು ಎಲ್ಲ ಜೀವಿಗಳ ಉತ್ಪತ್ತಿಗೆ ಕಾರಣನಾಗಿರ್ತಕ್ಕಂಥ ಮನ್ಮಥನಲ್ಲಿ ಭಗವಂತನ ವಿಶೇಷ ವಿಭೂತಿ ರೂಪ ಲೋಕಧಾರಕರಾಗಿರ್ತಕ್ಕಂಥ ಬ್ರಹ್ಮವಾಯುಗಳಲ್ಲಿ ತಿರೋಹಿತ ವಿಶೇಷ ವಿಭೂತಿ ರೂಪಯುಕ್ತರು ಪರಮಾತ್ಮ ಇಟ್ಟಿರ್ತಾನೆ ಅವರಿಗೆ ಪ್ರಳಯ ಕಾಲದಲ್ಲೂ ಜ್ಞಾನ ತಿರೋಧಾನ ಆಗದೇ ಇದ್ದಂತೆ ತನ್ನ ವಿಶೇಷ ವಿಭೂತಿ ರೂಪವನ್ನು ಭಗವಂತ ಇಟ್ಟಿರ್ತಾನೆ ಜಗತ್ತಿನ ಉತ್ಪತ್ತಿಗೆ ರೂ ರೂಪದಿಂದ ಇರ್ತಕ್ಕಂಥ ಪ್ರಕೃತಿ ಎಲ್ಲರನ್ನೂ ಕೊಲ್ತಕ್ಕಂಥ ಮೃತ್ಯು ಅಕ್ಷಯವಾಗಿರ್ತಕ್ಕಂಥ ಕಾಲಪ್ರವಾಹ ಹೀಗೆ ಭಗವಂತ ತನ್ನ ವಿಭೂತಿ ರೂಪಗಳನ್ನು ಎಲ್ಲ ಕಡೆಯೂ ಕೂಡ ಇಟ್ಟಿರ್ತಾನೆ